ದುರ್ಯೋಧನ ತನ್ನ ಹೊಟ್ಟೆ ಉರಿಯನ್ನೇ ಮತ್ತೆ ಮತ್ತೆ ಹೇಳ್ತಾನೆ ಅಪ್ಪ ನಾನು ಅಲ್ಲಿ ಕಂಡ ಐಶ್ವರ್ಯವನ್ನೆಲ್ಲ ನೀನು ಕಣ್ಣಿಂದ ನೋಡು ಭಾಗ್ಯ ನಿನಗಿರಲಿಲ್ಲ ಅದನ್ನು ನೋಡಿದ ಮೇಲೆ ನನ್ನಲ್ಲಿ ಉಂಟಾಗಿರ್ತಕ್ಕಂಥ ಈ ಭಾವನೆ ಗೆ ಅಸೂಯೆ ಅಂತ ನೀನೇನು ಕರೀತೀಯೇ ಇದು ರಾಜನಿಗೆ ಇರಬೇಕಾದ ಗುಣ ನಮ್ಮಲ್ಲಿರುವಷ್ಟು ಐಶ್ವರ್ಯ ಯಾರಲ್ಲಿಯೂ ಇರಬಾರದು ಅನ್ನುವುದು ಆಸೆ ಮಹತ್ವಾಕಾಂಕ್ಷೆ ದೊರೆಗೆ ಇರಬೇಕಾದದ್ದು ಅಲ್ಲೇನೇನಿತ್ತು ಹೇಳ್ತೇನೆ ಕೇಳು ಅಂತ ಒಂದು ಕಂಬಳಿಗಳ ಜಾತಿಯನ್ನು ಹೇಳ್ತಾನೆ ಕುದುರೆಗಳ ಜಾತಿಯನ್ನು ಹೇಳ್ತಾನೆ ಆನೆಗಳ ಜಾತಿಯನ್ನು ಹೇಳ್ತಾನೆ ಹಿಮವತ್ ಸಾಗರ ದ್ವೀಪಾಂತರದಿಂದ ಬಂದವು ರತ್ನಾಕರ ಸ್ಥಾನಗಳು ಇವತ್ತು ಮುತ್ತು ಮಣಿ ಮಾಣಿಕ್ಯಗಳು ಜಗತ್ತಲ್ಲಿ ಎಲ್ಲೆಲ್ಲಿ ಸಿಗ್ತವೆ ಇವತ್ತಿನ ಪ್ರದೇಶಗಳು ಬೇರೆ ನೀಪಾಹ ಚಿತ್ರಕಾಹ ಕಾಕುರಾಹ ಕಾರಸ್ಕಾರಾಹ ಲೋಹಜಂಗಾಹ ಇಂಥ ಪದಾರ್ಥ ಇಂಥ ಕಡೆಗಳಿಂದ ಬಂದು ಬಂದು ಬೇರೆ ಬೇರೆ ಜಾತಿ ರತ್ನಗಳು ಮುತ್ತುಗಳು ನಾನೇ ಒಂದೊಂದನ್ನು ಪರೀಕ್ಷೆ ಮಾಡಿ ಮಾಡಿ ಮಾಡಿ ವಿಂಗಡಿಸಿ ಬೊಕ್ಕಸಕ್ಕೆ ಸೇರಿಸಿದ್ದಾನೆ ಒಂದು ಕಂಬಳಿ ಜಾತಿ ಔರ್ಣಾನ್ ಬೈಲಾನ್ ಪಾರ್ಷದಂಶಾನ್ ಜಾತರೂಪ ಪರಿಷ್ಕೃತಾನ್ ಮೇಷರೋ ಮಜಾನ್ ಕಂಬಳಿ ಅಂದರೆ ಕುರಿ ಉಣ್ಣೆಯಿಂದ ಆಗಿದ್ದ ಕಂಬಳಿ ನಾವು ನೋಡಿದ್ದೇವೆ ಬೈಲಾನ್ ಬಿಲವಾಸಿ ಮೂಷಕ ಇರೋ ಅಂದರೆ ಟೆಕ್ಸ್ಟೈಲ್ಸ್ ಎಷ್ಟು ಅಡ್ವಾನ್ಸ್ ಇತ್ತು ನೋಡ್ಕೊಳ್ಳಿ ಬಿಲದಲ್ಲಿ ವಾಸ ಮಾಡುವ ಇಲಿಗಳನ್ನು ಕೊಬ್ಬಿಸಿ ಚೆನ್ನಾಗಿ ತಿನ್ನಿಸಿ ಇಲಿಗಳ ಮೈ ಮೇಲಿರ್ತಕ್ಕ ಕೂದಲನ್ನು ಕತ್ತರಿಸಿ ಅದರಿಂದ ಕಂಬಳಿ ಮಾಡ್ತಾ ಇದ್ರಂತೆ ದಂಶಾನ್ ಬಿಡಾಲ ರೋಮಜಾನ್ ಬೆಕ್ಕಿನ ಮೈ ಮೇಲಿದ್ದ ಕೂದಲಿಂದ ಕಂಬಳಿ ಮಾಡ್ತಾ ಇದ್ರು ಜಾತರೂಪ ಪರಿಷ್ಕೃತಾನ್ ಸುವರ್ಣ ತಂತು ಬಿಹಿ ಅದಕ್ಕೆ ಬಂಗಾರದ ರೇಖೆಗಳನ್ನು ಹಾಕಿ ಅಷ್ಟು ಮೆತ್ತಿಗಿರುವ ಪದಾರ್ಥಗಳನ್ನು ನಾನು ಇರಲಿಲ್ಲ ಜೀವನದಲ್ಲಿ ಏನವರ ದಾಸವರ್ಗ ನೋಡಬೇಕು ಎಲ್ಲೆಲ್ಲಿಂದ ಬಂದಿದ್ದಾರೆ ದಾಸದಾಸಿಯರು ಆನೆಗಳಲ್ಲಿ ಕೃತಕಾಲಾಹ ಸುಬಲಯ ಈಶಾದಂತಾನ್ ಹೇಮಕಕ್ಷಾನ್ ಪದ್ಮವರ್ಣಾನ್ ಕುತಾವೃತಾನೆ ಬೇರೆ ಬೇರೆ ದ್ವೀಪಗಳಲ್ಲಿ ಬೆಳೆದಿದ್ದ ಆನೆಗಳು ಒಂದೊಂದರ ಕೊಂಬು ಬೇರೆ ಜಾತಿ ಒಂದೊಂದರ ಕಿವಿ ಬೇರೆ ಜಾತಿ ಅವುಗಳ ಮೇಲೆ ಹಾಕಿರ್ತಕ್ಕಂಥ ಅಂಬಾರಿ ಏನು ಮೆತ್ತ ಏನು ಅವುಗಳ ಕೊರಳಿಗೆ ಹಾಕಿರ್ತಕ್ಕಂಥ ಬಂಗಾರದ ಗಂಟೆಗಳೇನು ಕುದುರೆಗಳು ಇಂದ್ರ ಗೋಪವರ್ಣದವು ಗಿಣಿ ಬಣ್ಣದವು ಮನಸ್ಸಿನಷ್ಟು ವೇಗವುಳ್ಳವು ಅನೇಕ ವರ್ಣ ನಾರಣ್ಯಾನಿ ಸಂಧ್ಯಾಭ್ರ ಸದೃಶಾನಿ ಸಂಧ್ಯಾಕಾಲದ ಮೇಘದಂತೆ ಕೆಂಪಾಗಿ ಕಾಣ್ತಾ ಇದ್ದವು ಜಾತ ರೂಪಾನೆ ಇವೆಲ್ಲ ನಮಗೆ ಬೇಡವೆ ನಮಗೆ ಯಾರು ತಂದು ಕೊಡ್ತಾರೆ ಪಾಂಡವರ ಐಶ್ವರ್ಯವಷ್ಟು ನನ್ನದಾದ ಹೊರತು ನಾನು ಬದುಕಲಾರೆ ಅಪ್ಪಾಜಿ ನೀವು ಕಣ್ಣು ಮುಚ್ಕೊಂಡು ಕೂತಿದ್ದೀರಿ ಗೊತ್ತಿಲ್ಲ ನಿಮಗೆ ನೋಡಿ ಆ ಸಭೆಯಲ್ಲಿ ಶಿಶುಪಾಲ ಒಬ್ಬ ಅವನೊಬ್ಬನೇ ಧರ್ಮರಾಜನ್ಯಾಗಕ್ಕೆ ಆಕ್ಷೇಪ ಎತ್ತಿದವನು ಕೃಷ್ಣನ ಅಗ್ರಪೂಜೆಗೆ ಆಕ್ಷೇಪ ಎತ್ತಿದವನು ಅಷ್ಟು ಜನರ ಎದುರಿಗೆ ನಿಸ್ಸಹಾಯಕನಂತೆ ಅವನು ಸತ್ತ ಕುರಿಯಂತ ಕೊಚ್ಚಿಬಿಟ್ಟ ಕೃಷ್ಣ ಈ ಕೃಷ್ಣ ಸಾಮಾನ್ಯನಲ್ಲ ನೋಡು ಅಲ್ಲಿ ಜಾರಿ ಬಿದ್ದೆ ನಾನು ಇಲ್ಲಿ ಹೇಳ್ತಾ ನೋಡಿ ಆ ಕಥೆಯನ್ನು ಸಭಾಸದರಲ್ಲಿ ಯಾರ್ಯಾರಿದ್ರೂ ಮೇಲ್ಗಡೆ ಮಾಳಿಗೆ ನಾನೇನು ನೋಡಿರಲಿಲ್ಲ ಸ್ಥಳ ಜಲ ವ್ಯತ್ಯಾಸ ಗೊತ್ತಿಲ್ಲದೆ ನಾನು ಹೋಗಿ ನೀರಲ್ಲಿ ಬಿದ್ದರೆ ಅಯ್ಯೋ ಪಾಪ ಅಂತ ಒಬ್ಬರು ನನಗೆ ಕಣ್ಣೀರು ಹಾಕಲಿಲ್ಲ ಎಲ್ಲರೂ ನೋಡಿ ಚಪ್ಪಾಳೆ ಹಾಕಿ ನಕ್ಕರು ನಕ್ಕವರಲ್ಲಿ ಯಾರ್ಯಾರಿದ್ರು ತತ್ರ ಮಾಂ ಪ್ರಾಹಸನ್ ಕೃಷ್ಣ ಪಾರ್ಥೇನ ಸಹ ಸುಸ್ವರಂ ದ್ರೌಪದಿ ಚ ಸಹ ಸ್ತ್ರೀಭಿ ವ್ಯಥಯಂತಿ ಮನೋಮಮ ಅಲ್ಲಿ ಕೃಷ್ಣ ಬೇರೆ ಚಪ್ಪಾಳೆ ಹಾಕಿ ನಕ್ಕಿದ್ದಾನೆ ಪಾರ್ಥೇನ ಅರ್ಜುನ ಇದ್ದ ಭೀಮಸೇನ ಇದ್ದ ಎಲ್ಲರೂ ನಕ್ಕಿದ್ದಾರೆ ಸುಸ್ವರಂ ಗಟ್ಟಿಯಾಗಿ ರಾಗವಾಗಿ ತಾಳಬದ್ಧವಾಗಿ ಅಯ್ಯೋ ನಾನು ಹೇಗೆ ಅದನ್ನು ಸಹಿಸಲಿ ನಿನ್ನನ್ನು ಕೂಡ ಬೈದಿದ್ದಾರೆ ಆದ್ದರಿಂದ ನೀವು ಈ ವಿದುರನ ಮಾತನ್ನು ಕೇಳಿ ಇದು ಬೇಡ ಅಂತ ಹೇಳೋ ಪಕ್ಷದಲ್ಲಿ ನಾನು ಆಗಲೇ ಹೇಳಿದ್ನಲ್ಲ ಸಾಯುವುದಕ್ಕೆ ಅಪ್ಪಣೆ ಕೊಡಿ ಇಲ್ಲದೆ ಅದರ ಉಪಾಯದಲ್ಲಿ ನೀವು ಬರಮಾಡಬೇಕು ಇಲ್ಲದೆ ಪ್ರಾಯೋಪೇಶ ಮಾಡಿ ಸತ್ತು ಹೋಗಿಬಿಡ್ತೇನೆ ಅಂಥೇಳಿ ತಾನು ಕಂಡ ಆ ಧರ್ಮರಾಜನ ಐಶ್ವರ್ಯವನ್ನು ಇನ್ನಷ್ಟು ವರ್ಣಿಸ್ತಾನೆ ಅಪ್ಪಾಜಿ ನೀವು ಕೊಟ್ಟಿದ್ದು ಒಂದು ತುಂಡು ಕಾಡು ಆ ಕಾಡನ್ನು ರಾಷ್ಟ್ರ ಮಾಡಿದ್ದಲ್ಲದೆ ಈಗ ನೋಡಿ ತೀರ್ಥಯಾತ್ರೆ ನೆಪದಲ್ಲಿ ಅರ್ಜುನ ಹೋಗಿ ಹನ್ನೆರಡು ವರ್ಷ ಸುತ್ತಾಡಿಕೊಂಡು ಚೋಳ ಪಾಂಡ್ರವಪಿ ಚೋಳ ಪಾಂಡ್ಯ ದೇಶ ದೊರೆಗಳನ್ನೆಲ್ಲ ಬೀಗರು ಮಾಡ್ಕೊಂಬಂದಿದ್ದಾನೆ ಆ ಸಭೆಯಲ್ಲಿ ಅವತ್ತು ಚೋಳರಿಗೆ ಪಾಂಡ್ಯರಿಗೆ ಕೂಡ ಪ್ರವೇಶ ಸಿಕ್ಕಲಿಲ್ಲ ತಲೆ ಮೇಲೆ ಐಶ್ವರ್ಯ ಹೊತ್ಕೊಂಡು ಬಂದಿದ್ದಾರೆ ಅಂದರೆ ಭೂಮಂಡಲದ ಸಕಲ ದೊರೆಗಳು ಇನ್ನು ಮೇಲೆ ಧರ್ಮರಾಜನಿಗೆ ಅಧೀನರಾಗಿ ನಡೀತಾರೆ ಅಂದರೆ ಅದರ ಅರ್ಥ ನಾನು ನೀನು ಒಂದಲ್ಲ ಒಂದು ದಿವಸ ಧರ್ಮರಾಜನ ಮನೆ ಕಸವನ್ನು ಗುಡಿಸಬೇಕಾಗತ್ತೆ ಅವನ ಮನೆ ಕಸವನ್ನು ತಲೆ ಮೇಲೆ ಹೊತ್ಕೊಂಡು ಹೋಗಬೇಕಾಗತ್ತೆ ಇನ್ನು ಏನು ಮಾಡಲಿ ದಶಾನ್ಯಾನಿ ಸಹಸ್ರಾಣಿ ಯತಿ ನಾ ಮೂರ್ಧ್ವರೇ ದಶಾಂ ಹತ್ತು ಸಾವಿರ ಸನ್ಯಾಸಿಗಳಿಗೆ ಬಂಗಾರ ತಟ್ಟೆಯಲ್ಲಿ ಊಟ ಬಡಿಸ್ತಾ ಇದ್ದರು ಭುಂಜತೆ ರುಕ್ಮ ಪಾತ್ರೀಭಿ ಯುಧಿಷ್ಠರ ನಿವೇಶನೇ ಅಭುಕ್ತಂ ಭುಕ್ತವದ್ವಾಪಿ ಸರ್ವಂ ಆ ಕುಬ್ಜ ವಾಮನಂ ಊಟ ಮಾಡಿದವರು ಯಾರು ಮಾಡದೇ ಇದ್ದವರು ಯಾರು ಗೊತ್ತಾಗ್ತಿರಲಿಲ್ಲ ಮಾಡಿದವರೇ ಮತ್ತೆ ಮತ್ತೆ ಮಾಡ್ತಾ ಇದ್ದರು ಅಷ್ಟು ರುಚಿಕರವಾದ ಭಕ್ಷ್ಯಭೋಜ್ಯಗಳು ಅಲ್ಲಿ ಕಪ ಕಾಣಿಕೆ ಕೊಡದೇ ಇದ್ದವ್ರು ಇಬ್ಬರೇ ಇಬ್ಬರು ಅಂದರೆ ಪಾಂಚಾಲ ಅಂಧಕ ವೃಷ್ಣಯ ಕೃಷ್ಣನ ಕಡೆಯವರು ಮಾತ್ರ ಮತ್ತು ಪಾಂಚಾಲರು ಅಂದರೆ ಇವರ ಕಡೆಯಿಂದ ನಮಗೆ ಭಯ ಉಂಟಾಯಿತು ಅವರು ಪಾಂಡವರಿಗೆ ಸ್ನೇಹಿತರಾಗಿ ಬಿಟ್ಟಿದ್ದಾರೆ ಮೇಲೆ ಏನು ಮಾಡಲಿ ಏನು ಹೇಳಲಿ ಎಂಬುದಾಗಿ ತನ್ನ ಕಷ್ಟವನ್ನೆಲ್ಲ ಮತ್ತೆ ಮತ್ತೆ ಹೇಳ್ಕೊಳ್ತಾನೆ ಬೃಹಸ್ಪತಿ ಚೆನ್ನ ಮತ್ತೆ ಹೇಳ್ತಾನೆ ಅಪ್ಪ ನಿನಗೆ ಯಾವ ರೀತಿ ಹೇಳಬೇಕು ಅಂತ ನನಗೆ ತಿಳಿಯುತ್ತಿಲ್ಲ ವೇದವ್ಯಾಸರ ಸಂತತಿಯಲ್ಲಿ ನೀನಲ್ಲವೇ ಮೊದಲನೇ ಮಗ ಯೋಚನೆ ಮಾಡು ನೀನಾದ ಅಲ್ವೇ ಪಾಂಡು ಹುಟ್ಟಿದ್ದು ನಿನಗೆ ಕುರುಡುತನ ಬಂತು ನಾವು ಮಾಡಿಕೊಂಡದ್ದಲ್ಲ ನೀನೇನು ಆಯಿತು ದೇವರು ಮಾಡಿದ ಅಂತ ಹೇಳಿದೆ ನಿನಗೆ ಬೇಡದೆ ಇದ್ರ ರಾಜ ಕುರುಡನ ಮಕ್ಕಳಾದ ನಮಗೆ ಆತಕ ಬೇಡ ಯೋಚನೆ ಮಾಡಿಕೋ ಎಂಥ ಕೆಟ್ಟಗಾಲ ಬಂದ್ಬಿಡ್ತು ಅಂಧೇನೈವ ಯುಗಂ ನದ್ದಂ ವಿಪರ್ಯಸ್ತಂ ವರಾಧಿಪ ಇದಕ್ಕೆ ವಿಶೇಷವಾದ ಅರ್ಥಗಳನ್ನು ಹೇಳಬೇಕು ಅಂಧೇನ ಇವ ವಿಧಾತ್ರ ದ್ವಾಪರಂ ಸಂಬದ್ಧಂ ಅತಯೇವ ವಿಪರ್ಯಸ್ತಂ ಇನ್ನೂ ಕಲಿಯುಗದಲ್ಲಿಲ್ಲ ನಾವು ದ್ವಾಪರ ಯುಗದಲ್ಲಿವೆ ಕೊಂಚ ಧರ್ಮ ಅಂತಿರಬೇಕು ಆದರೆ ಯುಗಧರ್ಮವನ್ನು ಮಾಡಿದ ಚತುರ್ಮುಖ ಬ್ರಹ್ಮನು ಕುರುಡನಾಗಿ ಹೋದನೋ ಏನೋ ಯಾತಕ್ಕೆ ಅಂತ ಕೇಳಿದರೆ ಕನೀಯಾಂಸೋ ವಿವರ್ಧಂತೆ ಜ್ಯೇಷ್ಠ ಹೀಯಂತ ಏವಚ ಅಣ್ಣ ತಮ್ಮಂದರಲ್ಲಿ ಚಿಕ್ಕವನ ಮಕ್ಕಳು ಮೇಲಕ್ಕೆ ಬರ್ತಾ ಇದ್ದಾರೆ ದೊಡ್ಡವನ ಮಕ್ಕಳು ಕೆಳಕ್ಕೆ ಹೋಗ್ತಾ ಇದ್ದಾರೆ ಇದು ಆ ಧರ್ಮವಲ್ಲವೇ ನೀ ಕುರುಡಾದರೆ ನಾ ಕುರುಡನೆ ನೋಡು ಪರಂಪರೆಯಿಂದ ರಾಜ್ಯ ಇನ್ನು ಮೇಲೆ ಪಾಂಡವರ ಕಡೆಗೆ ಹೋಗುತ್ತೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ನೀನು ಅದು ಇಂಪ್ಲಿಕೇಶನ್ ಅದು ನೋಡು ಅಂತಂದರೆ ಈ ಜೂಜು ಬೇಡ ಮತ್ತೊಂದಾಗುತ್ತೆ ಏನೇನೋ ಹೇಳ್ತೀಯೇ ನಿನ್ನ ತಲೆ ಕಡಿಸಿಬಿಟ್ಟಿದ್ದಾನೆ ಚಿಕ್ಕಪ್ಪ ವಿದುರ ಆದ್ದರಿಂದ ಬ್ರಹ್ಮನಿಗೂ ಯುಗಧರ್ಮ ತಿಳಿಯಲಿಲ್ಲ ಆದ್ದರಿಂದ ಪ್ರಜ್ಞೆ ಚೆನ್ನಾಗಿ ಮಾಡ್ಕೋ ಸಬುದ್ದಿ ಇಲ್ಲದೆ ಇದ್ದವನನ್ನು ದೇವತೆಗಳು ಕಾಪಾಡಲಾರರು ಅಂದರೆ ಅವನಿಗೆ ಹೊಟ್ಟೆ ಉರಿ ಬರುವಂಥ ತಂತ್ರವನ್ನು ವಿಧಿಸಿದ ಹಾಗೆ ಕೈ ಕೈ ತಲೆಯನ್ನು ಮಂತ್ರ ಕ್ರಮ ಕ್ರಮ ಕೆಡಿಸ್ತಾ ಹೋದರು ರಾಮಾಯಣದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆದರೆ ಏನೇನಾಗುತ್ತೆ ಅನ್ನೋದನ್ನು ಅನರ್ಥ ರೂಪದಲ್ಲಿ ಚಿತ್ರ ಮಾಡಿದಳು ಅದೇ ರೀತಿಯಲ್ಲಿ ದುರ್ಯೋಧನ ಶಕುನಿ ಅಂತ ಹೇಳುವುದಕ್ಕೆ ಶುರು ಮಾಡಿದ ಅದಕ್ಕೆ ಧೃತರಾಷ್ಟ್ರ ಸ್ವಲ್ಪ ಬಲಿಯಾದ ಈಗ ತ್ವಂ ವೈ ಜ್ಯೇಷ್ಠೋ ಜ್ಯೇಷ್ಠಿನೇಯ ಪುತ್ರಮ ಪಾಂಡವಾನ್ ದ್ವಿಷಃ ದ್ವೇಷ್ಟಾ ಹಿ ಅಸುಖಮಾದತ್ತೆ ಯಥೈವ ನಿಧನಂ ತಥಾ ಅವ್ಯುತ್ಪನ್ನಂ ಸಮಾನಾರ್ಥಂ ತುಲ್ಯಮಿತ್ರಂ ಯುಧಿಷ್ಠಿರಂ ಅದ್ವಿಷಂತಂ ಕಥಂ ದ್ವಿಷ್ಯಾತಿ ತ್ವಾದೃಶೋ ಭರತರ್ಷಭ ಎಲ್ಲ ನೋಡಿದ್ರೆ ಅಯ್ಯೋ ಸತ್ತು ಅವನಿಗೆ ಸ್ವಂತ ಬುದ್ಧಿ ಇಲ್ಲ ನೀನು ಜ್ಯೇಷ್ಠನ ಮಗ ಹೌದು ಕಾಣೋ ಆದರೆ ಪಾಂಡವರು ಮೇಲಕ್ಕೆ ಬಂದರು ಅಂತ ನಾನೇನಯ್ಯ ಮಾಡಲಿ ನನಗೆ ಕುರುಡಾದದ್ದು ನಾ ಬೇಕಂತ ಮಾಡಿಕೊಂಡೆ ನಾವು ಮಾಡಿದ ತಂತ್ರಗಳೆಲ್ಲವೂ ಪಾಂಡವರಿಗೆ ಅನುಕೂಲವಾಗಿತ್ತು ಅಂದ್ರ ಮೇಲೆ ದೈವ ಅವರಿಗೆ ಅನುಕೂಲ ಅಂತ ಅರ್ಥವಲ್ಲವೇ ಅವ್ಯುತ್ಪನ್ನಂ ಸಮಾನಾರ್ಥಂ ತುಲ್ಯಮಿತ್ರಂ ಯುಧಿಷ್ಠಿರಂ ಆ ಧರ್ಮರಾಜನನ್ನು ನೋಡು ಅವ್ಯೋತ್ಪನ್ನಂ ಅವನಿಗೆ ಕುಬುದ್ಧಿ ಇಲ್ಲ ಕೆಟ್ಟ ಬುದ್ಧಿ ಇಲ್ಲ ಸಮಾನಾರ್ಥಂ ನೀನು ಚೆನ್ನಾಗಿರ್ಬೇಕಂತಾನೆ ತನ್ನ ತಮ್ಮಂದ್ರು ಚೆನ್ನಾಗಿರ್ಬೇಕಂತಾನೆ ತುಲ್ಯ ಮಿತ್ರಂ ಇಡೀ ಕುರುವಂಶಕ್ಕೆ ಯಾರ್ಯಾರ ಮಿತ್ರರೋ ಅವರೆಲ್ಲರೂ ಅವನಿಗೂ ಮಿತ್ರರು ನಿನಗೂ ಮಿತ್ರರು ಅದೃಶಂತಂ ನಿನ್ನನ್ನು ಅವನೇನು ದ್ವೇಷ ಮಾಡೋದಿಲ್ಲ ಧರ್ಮರಾಜ ಅಂಥವನ ನೀನು ಯಾತಕಯ್ಯ ದ್ವೇಷ ಮಾಡ್ತೀಯೇ ಅಥಯಜ್ಞ ವಿಭೂತಿಂತ ಕಾಂಕ್ಷಸೆ ಕಾಂಕ್ಷಸೇ ಭರತರ್ಷಭ ಋತ್ವಿಜಸ್ತವ ತನ್ವಂತು ಸಪ್ತತಂತು ಮಹಾದ್ವರಂ ಧರ್ಮರಾಜನ ಯಜ್ಞವನ್ನು ನೋಡಿ ನಿನಗೆ ಸಹನೆ ಇಲ್ಲದೆ ಹೋದ ಪಕ್ಷದಲ್ಲಿ ಕೆಲಸ ಮಾಡೋಣ ಅಂಥದ್ದೊಂದು ಯಜ್ಞವನ್ನು ನೀನು ಮಾಡಬೇಕಾದ್ರೆ ಅದಕ್ಕಾಗಲೇ ಹೇಳಿದೆವು ಒಂದು ವಂಶದಲ್ಲಿ ಒಬ್ಬನು ಬದುಕಿರೋ ತನಕ ರಾಜಸು ಯಾವೊಬ್ಬ ಮಾಡಿದ ಮೇಲೆ ಇನ್ನೊಬ್ಬರು ಮಾಡುವ ಹಾಗಿರಲಿಲ್ಲ ಅದು ಗೊತ್ತಿಲ್ಲ ಅದರ ಧೃತರಾಷ್ಟ್ರನಿಗೆ ಬೇರೆ ಏನಾರು ಒಂದು ಮಾಡು ಅನಾರ್ಯರು ಹೇಳಿಕೊಟ್ಟು ಮಾತನ್ನು ಕೇಳಬೇಡ ಅಯ್ಯೋ ಏನೂ ಗೊತ್ತಿಲ್ಲದೆ ಇದ್ದ ಧರ್ಮರಾಜನಲ್ಲಿ ದ್ವೇಷವನ್ನು ಮಾಡಬೇಡ ಅಂತರ್ವೇದ್ಯಾಂ ದದದ್ವಿತ್ತಂ ಕಾಮಾನ್ ಅನುಭವನ್ ಪ್ರಿಯಾನ್ ಕ್ರೀಡನ್ ಸ್ತ್ರೀಭೀರರಾತಂಕ ಪ್ರಶಾಮ್ಯ ಭರತರ್ಷಭ ನಿನಗೆ ದೇವರೇನು ಕೊಟ್ಟಿದ್ದಾನೆ ಅದನ್ನು ಅನುಭವಿಸ್ತಾ ನಿನ್ನ ಸ್ತ್ರೀಯರ ಜೊತೆಯಲ್ಲಿ ಅರಮನೆಯಲ್ಲಿ ಸುಖವಾಗಿರು ಅಂದರೆ ರಾಜ್ಯವೆಂಬುದು ಭೋಗ ಸ್ಥಾನ ಅನ್ನುವ ಕಲ್ಪನೆ ಇದು ಅಧಿಕಾರ ಸ್ಥಾನ ಜವಾಬ್ದಾರಿ ಸ್ಥಾನ ಹೊಣೆಗಾರಿಕೆಯಿಂದ ಪ್ರಜೆಗಳ ಕ್ಷೇಮವನ್ನು ನಿರ್ವಹಣೆ ಮಾಡಬೇಕು ಎಂಬುವ ಧರ್ಮರಾಜ್ಯದ ಕಲ್ಪನೆ ಇಲ್ಲ ಸುಖವಾಗಿರು ಅಂತ ಹೇಳಲಾಗಿ ಮತ್ತೆ ಬುಗಿಲೇಳ್ತಾನೆ ದುರ್ಯೋಧನ ಕಾರ್ಯೋದರ್ಕ ನಿರ್ಣಾಯಕಂ ಊಹಾಪೋಹ ಕೌಶಲಂ ಯಸ್ಯ ನಾಸ್ತಿ ನಿಜ ಪ್ರಜ್ಞಾ ಮಹಾರಾಜ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡ ಕಾರ್ಯೋದರ್ಕಂ ನಿರ್ಣಾಯಕಂ ಊಹಾಪೋಹ ಕೌಶಲಂ ನಿಜ ಪ್ರಜ್ಞಾ ಪ್ರಜ್ಞೆ ಇಲ್ದವನಂತ ಮಾತಾಡ್ತಿದ್ದೀಯ ಮಹಾರಾಜರೇ ಪ್ರಜ್ಞೆ ಅಂದ್ರೇನು ಏನನ್ನು ಮಾಡಿದ್ರೆ ಏನಾಗುತ್ತೆ ಅಂತ ತಿಳ್ಕೊಂಡು ಮಾತನಾಡಬೇಕು ನಿನ್ನ ಮಗನಾಗಿ ಹುಟ್ಟಿದವನು ಅರಮನೆಯಲ್ಲಿ ಸ್ತ್ರೀಯರ ಜೊತೆ ಸುಖ ಪಡುವುದಕ್ಕೆ ನಾನು ಹುಟ್ಟಿದ್ನೇನು ಸಮಸ್ತ ರಾಜ್ಯ ಅವಿಭಕ್ತವಾದದ್ದು ನಾನು ಅನುಭವಿಸಬೇಡವೆ ಏನು ಹೀಗೆ ಮಾತಾಡ್ತಿದ್ದೀಯೇ ಸ್ವಾರ್ಥೇ ಖಿನ್ನಾವಧಾನಂತೆ ಉತಾಹೋದ್ವೇಷ್ಟಿ ಮಾಂ ಭವಾನೆ ಅಪ್ಪಾಜಿ ಎಂಥೆಂಥವರೆಗೂ ರಾಜಕಾರಣದಲ್ಲಿ ಸ್ವಾರ್ಥವೆಂಬುದಿರುತ್ತೆ ನಿನಗೆ ಮಾತ್ರ ಸ್ವಾರ್ಥವಿಲ್ಲವೇ ನಿನ್ನ ಮಕ್ಕಳು ಹೀನವಾಗ್ತಾ ಇದ್ದಾರೆ ಶತ್ರುಗಳ ಮೇಲಕ್ಕೆ ಬರ್ತಾ ಇದ್ದಾರೆ ಅಥವಾ ರಹಸ್ಯದಲ್ಲಿ ನೀನೇ ನನ್ನನ್ನು ದ್ವೇಷ ಮಾಡ್ತಾ ಇದೆಯೋ ಏನೋ ನಾನು ನಿನ್ನ ಮಗನಲ್ಲವೇ ನಿನ್ನ ಬೀಜಕ್ಕೆ ಹುಟ್ಟಲಿಲ್ವೇ ಅಂತ ಕೇಳಿಬಿಟ್ಟ ಇಂಥದ್ದೊಂದು ಮಾತು ತಂದೆಗೆ ಒಬ್ಬ ಮಗ ಕಾಡ್ತಾನೆ ಅಲ್ಲಿ ಧೃತರಾಷ್ಟ್ರ ಮನಸ್ಸು ಕಲಿಕೆ ಹೋಯಿತು ಅಯ್ಯೋ ನೀನು ನನ್ನ ಮಗ ಕಾಣೋ ನಾನು ಏನು ಮಾಡಲೋ ನನ್ನನ್ನು ಪಾಶದಲ್ಲಿ ಬೀಗಿತಾ ಇದ್ದೀಯೇ ವಿದುರು ನನಗೆ ಹೇಳಿದ್ರು ಅನ್ಯಾಯ ಅಂತ ಹೇಳ್ತಾನೆ ನನ್ನ ಮನಸ್ಸಿಗೂ ಅನಿಸುತ್ತೆ ಇದು ಒಳ್ಳೇದಾಗಲಿಕ್ಕಿಲ್ಲ ಮಕ್ಕಳ್ರ ನೀವು ಉಳಿಬೇಕಣಪ್ಪ ಇನ್ನೊಬ್ಬರು ಐಶ್ವರ್ಯ ನೋಡಿ ಸಹನೆ ಮಾಡೋದು ಸರಿಯಿಲ್ಲ ಆದರೆ ದೇವರೇನು ಮಾಡ್ತಾನೋ ಆಗಲಿ ನೀ ನಡುವುದನ್ನು ನೋಡಲಾರೆ ನೀ ಸಾಯಬಾರ್ದು ಕರಿ ಆ ವಿದುರನನ್ನು ಕರ್ಕೊಂಡು ಬಾ ಇನ್ನೊಂದು ಸಲ ಹೇಳ್ತೇನೆ ಅಂತ ಹೇಳಿ ವಿದುರನನ್ನು ಬರಮಾಡ್ತಾರೆ ವಿದುರನಿಗೆ ಚಿಂತೆ ಹತ್ತಿತ್ತು ಎಲ್ಲೋ ಅನರ್ಥಕ್ಕೆ ಹೋಗಿ ಸೇರುತ್ತೆ ಅಂತ ಸಿದ್ಧವಾಗಿದ್ದ ಬುದ್ಧಿ ಕರೆದ್ರಂತೆ ಏನು ಸಮಾಚಾರ ಅಂತ ಬಂದು ನಮಸ್ಕಾರ ಮಾಡಿದ ಆಗ ಧೃತರಾಷ್ಟ್ರ ಹೇಳ್ತಾನೆ ಇದು ನನ್ನ ಆಜ್ಞೆ ನಿನ್ನ ಸಲಹೆ ಕೇಳ್ತಾ ಇಲ್ಲ ನೋಡು ನಮ್ಮದು ಅದ್ಭುತವಾದ ಸಭೆ ವಾಕ್ಯನ್ನಮೇ ರೋಚತೆ ಯತ್ವಯೋಕ್ತಂ ನೀನು ಆಗಲೇ ಹೇಳಿದೆ ಇದು ಒಳ್ಳೇದಾಗೋದಿಲ್ಲ ಅಂತ ಮಂತ್ರಿ ಆದವನು ಹೇಳಿದ್ದಿ ಅಂತ ಸಹಿಸ್ಕೊಂಡಿದ್ದೆ ಇನ್ನೊಬ್ಬ ನನಗೆ ಬುದ್ಧಿ ಹೇಳ್ತಕ್ಕದ್ದಲ್ಲ ಕೇಳಿದ್ರೆ ಹೇಳಬೇಕು ಮನೆ ಕಟ್ಟಿದ್ದೇವೆ ಪಾಂಡವರು ಬರಬೇಕು ನೋಡಬೇಕು ಸುಹೃದ್ಯೂತ ಏನು ಅನರ್ಥ ಆಗೋದಿಲ್ಲ ಇಷ್ಟು ಹೇಳಿದ ಮೇಲೆ ನಿಂದೇನು ಆಕ್ಷೇಪ ನಿಮ್ಮ ಮಹಾಮಂತ್ರಿ ಇರ್ಬೋದು ಸುಮ್ಮನೆ ಹೋಗಿ ಪಾಂಡವರಿಗೆ ಇಷ್ಟೇ ಹೇಳು ನಿಮ್ಮ ಹಾಗೆ ಅವರು ಒಂದು ಸಭೆ ಕಟ್ಟಿಸಿದ್ದಾರೆ ಸಭೆ ಎಮ್ಮೆ ಬಹುರತ್ನ ವಿಚಿತ್ರ ಶಯ್ಯಾಸನ ರೂಪಪನ್ನ ಮಹಾರ್ಹೈ ಸಾ ದೃಶ್ಯತಾಂ ಸಾರ್ಧ ಸಾರ್ಧಮೇತ್ಯ ಆ ಸಭೆಯನ್ನು ಬಂದು ನೋಡು ಬಂದಿದ್ದೀಯ ಒಂದು ಆಟ ಆಡಿ ಹೋಗು ಇಷ್ಟು ಹೇಳಿದೇನು ಗಂಟು ಹೋಯ್ತು ಅದು ಮುಂದಿನ ಎರಡು ದಿನ ನೋಡ್ಕೊಳ್ತೇನೆ ಅಂತ ಧೃತರಾಷ್ಟ್ರ ಸ್ವಲ್ಪ ಕಟುವಾಗಿ ಹೇಳ್ತಾನೆ ಅದಕ್ಕೆ ವಿದುರ ಹೇಳಿಬಿಟ್ಟ ನಾಭಿನಂದೇ ನೃಪತೆ ಪ್ರೇಷಮೇತಂ ಪ್ರೇಷ ಅಂದ್ರೆ ಆಜ್ಞಾವಚನ ದೊರೆಗಳೇ ಮಹಾರಾಜರು ತಪ್ಪು ಆಜ್ಞೆಗಳನ್ನು ಮಾಡಿದಾಗ ತಿದ್ದಬೇಕಾದ್ದು ಮಂತ್ರಿಯ ಕರ್ತವ್ಯ ನೀವು ಹೇಳಿದ್ದೇನಲ್ಲ ಹುಜೂರ್ ಸಾಹೇಬ್ರೆ ಹೇಳಿದಿರಿ ಮಾಡಿ ಅದು any servant can do it ಮಂತ್ರಿ ಕೆಲಸ ಅದೆಲ್ಲ ಪರಾಮರ್ಶೆ ಮಾಡಬೇಕಾದ ನನ್ನ ಕರ್ತವ್ಯ ಮೈವಂಕೃತಾ ಕುಲನಾಶಾದ್ ಬಿಭೇಮಿ ಖಂಡಿತವಾಗಿ ಕುಲನಾಶವಾಗುತ್ತೆ ಇದರಿಂದ ಪುತ್ರೈರ್ಭಿನ್ನೈ ಕಲಹಸ್ತೆ ಧ್ರುವಂ ಸ್ಯಾತಿ ಏತಚ್ಛಂಕೆ ದ್ಯೋತಕೃತೆ ನರೇಂದ್ರ ನಿನ್ನ ಮಗನ ಬುದ್ಧಿ ನೆಟ್ಟಿಗಿಲ್ಲ ಅವನು ಹುಟ್ಟಿದಾಗಲೇ ಹೇಳಿದೆ ಕುಲಕಂಟಕ ಎಂಬುದಾಗಿ ಇಲ್ಲಿ ತನಕ ಅವನು ಮಾಡಿರೋ ಕೆಲಸಗಳನ್ನು ನೋಡಿ ಅರಿಗಿನ ಮನೆ ಕೆಲಸ ಒಂದೇ ಸಾಕು ಆದ್ದರಿಂದ ನಿಮ್ಮ ತಲೆ ಕೆಡಿಸಿದ್ದಾನವನು ಈ ಸಲ ನಾನು ಹೋಗಿ ಕರೆಯೋದು ಕರೀಬಹುದು ಧರ್ಮರಾಜ ಬಂದರೂ ಬರಬಹುದು ಆದರೆ ಅದರ ಪರಿಣಾಮ ನಿಮ್ಮ ಮಕ್ಕಳ ಸಾವನ್ನು ನೀವೇ ಕಣ್ಣಿಂದ ನೋಡಬೇಕಾಗತ್ತೆ ಇದು ಬರೀ ಜೂಜಿನಲ್ಲಿ ನಿಲ್ಲೋದಿಲ್ಲ ಯುದ್ಧದಲ್ಲಿ ಪರ್ಯವಸಾನವಾಗುತ್ತೆ ಆದ್ದರಿಂದ ದಯವಿಟ್ಟು ಇದು ಬೇಡ ನಾ ಹೋಗೋದಿಲ್ಲ ಧೃತರಾಷ್ಟ್ರ ಹೇಳಿದ ನೇಹ ಕ್ಷತ್ತಃ ಕಲಹ ಸ್ತಪ್ಸತೆ ಮಾಂ ನಚ ದೈವಂ ಪ್ರತಿಲೋಮಂ ಭವಿಷ್ಯತಿ ಇಲ್ಲೊಂದು ವಾಕ್ಯ ಇಟ್ಟ ನಮಗೆ ದೈವ ಪ್ರತಿಕೂಲವಲ್ಲದೆ ಇದ್ದರೆ ಈ ಏನನ್ನೂ ಮಾಡುವುದಿಲ್ಲ ಅಂದರೆ ದೈವ ಅನುಕೂಲವಾಗಿದೆಯೋ ಪ್ರತಿಕೂಲವಾಗಿದೆಯೋ ಅದನ್ನು ನಿರ್ಧರಿಸೋಕೆ ಅವನಿಗೆ ಶಕ್ತಿ ಇಲ್ಲ ದೇವರು ಎಳ್ಳೇದು ಮಾಡಿಸ್ತಾನೆ ಧಾತ್ರಾತು ದಿಷ್ಟಸ್ಯ ವಶೇ ಕಿಲೇದಂ ಸರ್ವಂ ಜಗಚ್ಚೇಷ್ಟ ಜನ ಸ್ವತಂತ್ರಂ ಈ ಮಾತನ್ನು ಎರಡು ಮೂರು ಸಲ ಮುಂದೆನೂ ಮಾಡ್ತಾನೆ ದೇವರು ಎಲ್ಲವನ್ನೂ ಮಾಡಿಸ್ತಾನೆ ಯಾರ್ಯಾರ ಕೈಲಿ ಏನೇನು ಮಾಡಿಸ್ಬೇಕೋ ನಮಗೆ ಸ್ವಾತಂತ್ರ್ಯ ಎಲ್ಲಿದೆ ಒಂದು ವೇಳೆ ಕುಲನಾಶ ಆಗಬೇಕು ಅನ್ನೋ ದೇವರಿಷ್ಟವೇ ಇದ್ದರೆ ನನ್ನ ಮೂಲಕವಾಗಬೇಕು ಅಂತಿದ್ರೆ ದೇವರದನ್ನು ಮಾಡಿಸೋವನಾದರೆ ತಡೆಯೋದಕ್ಕೆ ನಾವು ಯಾರು ಹೋಗಿ ಬಾ ಈ ಮಾತು ಇನ್ನು ಎರಡು ಸಲ ಬರುತ್ತದೆ ಎಲ್ಲಿ ಉದ್ಯೋಗ ಪರ್ವದಲ್ಲಿ ಯುದ್ಧವೇ ನಿಶ್ಚಯವಾದಾಗ ವೇದವ್ಯಾಸರು ಬಂದು ಬೇಡಪ್ಪ ಯುದ್ಧ ಈ ಪಾಂಡವರು ಕೊಡಬೇಕಾದ ಅರ್ಧ ರಾಜ್ಯ ಕೊಟ್ಟುಬಿಡು ಅಂದರೆ ದಾತ್ರಾತು ದೃಷ್ಟಸ್ಯ ವಶಯಕ್ಕೆ ಇದೇ ಮಾತನ್ನು ಹೇಳ್ತಾನೆ ಧೃತರಾಷ್ಟ್ರ ಅಪ್ಪ ವೇದವ್ಯಾಸರೇ ನಿಮಗೆ ಮಕ್ಕಳಿಲ್ಲ ಬೇರೆ ಗಂಡು ಮಕ್ಕಳಿಲ್ಲ ಸ್ವಾರ್ಥೇ ಸಂಮುಖ್ಯತಿ ಲೋಕಮೇತತೆ ನನಗೂ ಸ್ವಾರ್ಥವಿದೆ ಮಕ್ಕಳಂದರೆ ನಿಮಗೆ ಮಾತ್ರ ಎಲ್ಲವನ್ನು ಗೆದ್ದಿದ್ದೀರಿ ಲೋಕವನ್ನು ಗೆದ್ದಿದ್ದೀರಿ ನೀವು ನಾನು ಹುಲು ಮನುಷ್ಯ ಆದ್ದರಿಂದ ಏನಾಗುತ್ತೋ ಆಗಲಿ ಹೋಗಿ ಅಂತ ವೇದವ್ಯಾಸರಿಗೂ ಬಬ್ಬೆ ಅಂತ ಹೇಳಿ ಕಳಿಸಿದ ಕೃಷ್ಣನಿಗೆ ಸಂಧಾನ ಸಭೆಯಲ್ಲಿ ಅದೇ ಮಾತನ್ನಾಡ್ತಾನೆ ಗಾಂಧಾರಿಗೆ ಅದೇ ಮಾತನ್ನಾಡ್ತಾನೆ ಅಂದರೆ ಒಂದು ದೃಷ್ಟಿಯಲ್ಲಿ ದೇವರು ಅವನ ಬಾಯಲ್ಲಿ ಹೇಳಿಸಿದ್ರು ಏನೋ ಆದ್ರೆ ನಾವು ಮನುಷ್ಯತ್ನ ನೋಡ್ತೇವೆ ತನ್ನ ಮಕ್ಕಳು ಚೆನ್ನಾಗಿ ಉಳಿಬೇಕು ಅನ್ನೋ ಅಭಿಪ್ರಾಯವಿದ್ದರೆ ಧೃತರಾಷ್ಟ್ರ ಈ ಚಿಂತನೆ ಮಾಡಬಾರ್ದಾಗಿತ್ತು ಅದು ಮಹಾಭಾರತವನ್ನು ಎರಡು ದೃಷ್ಟಿಯಿಂದ ನೋಡ್ತೇವೆ ಕೆಲವರು ವೇದಾಂತಿಗಳು ಏನಾಗಬೇಕೋ ಅದನ್ನೇ ಕೃಷ್ಣ ಮಾಡಿಸಿದ ದೇವ ಅಂತ ಆ ದೃಷ್ಟಿಯಿಂದ ನೋಡಿದ್ರೆ ಪಾಠ ಕಲಿಯೋದಕ್ಕೆ ಇರೋದಿಲ್ಲ ಮನುಷ್ಯ ದೃಷ್ಟಿಯಲ್ಲಿ ನೋಡಿದರೆ ನಮ್ಮ ಕೈಯಲ್ಲೇ ಇತ್ತು ತಪ್ಪಿಸ್ಬೋದಾಗಿತ್ತಲ್ಲ ಅಂತ ನಾವು ಮನುಷ್ಯ ದೃಷ್ಟಿಯಿಂದಲೂ ಪದೇ ಪದೇ ನೋಡಬೇಕಾಗತ್ತೆ ಕ್ಷಿಪ್ರಮಾನೆಯ ದುರ್ದರ್ಶಂ ಕುಂತಿ ಪುತ್ರಂ ಯುಧಿಷ್ಠಿರಂ ನನ್ನ ಅಪ್ಪಣೆ ಇದು ಹೋಗಿ ಕರ್ಕೊಂಬ ಪಾಂಡವರನ್ನ ಅಂತ ಹೇಳಿಬಿಟ್ಟ ಮಿದುರ ರಾತ್ರಿಯೆಲ್ಲ ಚಿಂತಾಕ್ರಾಂತನಾಗಿ ಆಯಿತು ನಾವು ಹೇಳೋದೆಲ್ಲ ಹೇಳಿಯೂ ಇದು ಹೀಗೆ ನಡೀತು ದೈವ ಚಿತ್ತ ಅಂತ ತಿಳ್ಕೊಂಡು ಮಾರನೇ ದಿವಸ ವೇಗವಾದ ಕುದುರೆಗಳನ್ನು ರಥಕ್ಕೆ ಹೂಡಿಕೊಂಡು ಹಸ್ತಿನಾವತಿಯಿಂದ ಇಂದ್ರಪ್ರಸ್ಥಕ್ಕೆ ಬಂದಿದ್ದಾನೆ ಯಮುನಾ ತೀರದ ಊರು ಹಸ್ತಿನಾವತಿ ಗಂಗೆ ತೀರದಲ್ಲಿದ್ದವರು ಯಮುನಾ ತೀರದಲ್ಲಿದ್ದುದು ಇಂದ್ರಪ್ರಸ್ಥ ಒಂದು ನದಿ ಅಂತರದಲ್ಲಿತ್ತು ಬಲಾನ್ನಿಯುಕ್ತೋ ಧೃತರಾಷ್ಟ್ರೇಣ ರಾಜ್ಞ ಮುನೀಷಿಣಾಂ ಪಾಂಡವಾನಾಂ ಸಕಾಶೇ ಸೋಭಿಪತ್ಯ ತದಧ್ವಾನಂ ಆಸಾಧ್ಯ ನೃಪತೆ ಪುರಂ ಪ್ರವಿವೇಶ ಮಹಾಬುದ್ಧಿ ಪೂಜ್ಯಮಾನೋ ದ್ವಿಜಾತಿವಿ ವಿದರಾಮಾತ್ಯ ಬರ್ತಿದ್ದಾನೆ ಅಂತ ಗೊತ್ತಾಯಿತು ಧರ್ಮರಾಜನಿಗೆ ಊರು ಬಾಗಿಲಲ್ಲಿ ಒಬ್ಬ ಮಹಾಮಂತ್ರಿಗೆ ಕೊಡಬೇಕಾದ ಗೌರವವನ್ನೆಲ್ಲ ಕೊಟ್ಟು ಮಂತ್ರಿಗಳಿಂದ ಆಶೀರ್ವಾದವನ್ನು ಮಾಡಿಸಿ ಊರೊಳಕ್ಕೆ ಗೌರವದಿಂದ ಕರ್ಕೊಂಬರ್ತಾರೆ ಬಿಡಾರ ಮಾಡ್ತಾರೆ ಅದಾದ ಮೇಲೆ ಆ ರಾತ್ರಿಯಲ್ಲಿ ವಿದುರ ಚಿಕ್ಕಪ್ಪ ಧರ್ಮರಾಜಾದಿಗಳಿರ್ತಕ್ಕಂಥ ಅರಮನೆಗೆ ಬಂದು ಪರಸ್ಪರ ಕಲಿತು ಮಾತನಾಡ್ತಕ್ಕಂಥ ಅತಿಥಿ ಶಾಲೆಯಲ್ಲಿ ಮಾತನಾಡ್ತಾರೆ ಯುಧಿಷ್ಠರಾಗಿ ಕೇಳ್ತಾನೆ ವಿಜ್ಞಾಯತೆ ತೇ ಮನಸೋ ಪ್ರಹರ್ಷಃ ವಿದುರನ ಮುಖ ಬಾಡಿದ್ದನ್ನು ನೋಡಿ ಯುಧಿಷ್ಠಿರ ಗ್ರಹಿಸಿದ ಏನೋ ಅನರ್ಥವಾಗಿರಬೇಕು ಏನೋ ಕೆಟ್ಟ ಸಮಾಚಾರ ತಂದಿರಬೇಕು ಚಿಕ್ಕಪ್ಪ ನಿನ್ನ ಮುಖವನ್ನು ನೋಡಿದರೆ ಮನಸೋ ಅಪ್ರಹರ್ಷ ನಿನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಕಚ್ಚಿತ್ ಕ್ಷತ್ತ ಕುಶಲೇನ ಆಗತೋಸಿ ಕುಶಲೇನ ಆಗತೋಸಿ ನೀ ಕುಶಲವಾಗಿ ಬಂದಿದ್ದೀಯಾ ಅಂದರೆ ಶರೀರ ಆರೋಗ್ಯವಾಗಿದೆಯಾ ಅಂತ ಒಂದರ್ಥ ನಿನ್ನ ಮನಸ್ಸಿನಲ್ಲಿ ಭಾರವಾದ ಸಮಾಚಾರ ಏನಾದರೂ ಇದೆಯೇ ನಮಗೆ ಅಪ್ರಿಯವಾದದ್ದು ಅಶುಭವಾದದ್ದು ಇದೆಯೇ ಕಚ್ಚತ್ ಪುತ್ರ ಹಸ್ತಬೆರಸ್ಯ ಅನುಲೋಮ ನಮ್ಮ ಚ ದೊಡ್ಡಪ್ಪನ ಮಕ್ಕಳು ತಂದೆ ಹೇಳಿದಂತೆ ಕೇಳ್ತಾ ಇದ್ದಾರೆಯೇ ವಶಾನುಗಾಶ್ಚಾಪಿ ವಿಶೋಧ ಕಚ್ಚಿತಿ ಅದಕ್ಕೆ ಬಿದುರನಿಗೆ ದೊಡ್ಡ ಸಂಕಟ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಪಾಂಡವರಿಗೆ ಅಲ್ಲಿನ ಸಂಚು ತಿಳಿಸಿಕೊಡದೆ ಅವರನ್ನು ಪಾಪಕೋಪಕ್ಕೆ ತಳ್ಳಿದು ಪಾಪ ಬರ್ತದೆ ಇದ್ದದ್ದನ್ನಿದ್ದ ಹಾಗೆ ಹೇಳಿದರೆ ರಾಜದೂತ ಗುಟ್ಟನ್ನು ಅರಮನೆ ಗುಟ್ಟನ್ನು ಹೊರಗೆ ಬಹಿರಂಗಪಡಿಸಿದಾಗ ಆಗ್ತದೆ ಆದ್ದರಿಂದ ಈಗ ಎರಡು ಅರ್ಥ ಬರುವಂತೆ ಸ್ವಲ್ಪ ವಿಚಿತ್ರವಾದ ಶೈಲಿಯಲ್ಲಿ ಅವನು ಮಾತನ್ನಾಡ್ತಾನೆ ಪ್ರೀತೋ ರಾಜನ್ನೇ ಪುತ್ರಗಣಯರ್ವಿನೀತೈ ವಿಶೋಕಃ ಏವ ಆತ್ಮರತಿ ಮಹಾತ್ಮ ನಿಮ್ಮ ದೊಡ್ಡಪ್ಪ ಸುಖವಾಗಿದ್ದಾನೆ ಮಕ್ಕಳು ಮರಿ ಎಲ್ಲ ದಾಂಡಿಗರು ಚೆನ್ನಾಗಿದ್ದಾರೆ ಆತ್ಮರತಿ ತನಗೆ ಸಂತೋಷವಾಗುವಂತೆ ಒಂದು ಮಾತನ್ನು ಹೇಳಿದ್ದಾನೆ ಇದಂತು ತ್ವಾಂ ಕುರು ಪೂರ್ವಂ ಪೃಷ್ಟ್ವಾ ಕುಶಲಂ ಚ ಅವ್ಯಯಂಚ ಇಯಂ ಸಭಾ ತ್ವತ್ಸಭಾ ತುಲ್ಯರೂಪ ನೀನು ಯೋಗಕ್ಷೇಮ ಎಲ್ಲ ಕೇಳಿ ಆಶೀರ್ವಾದ ಮಾಡಿ ಇದು ನಿಮ್ಮ ದೊಡ್ಡಪ್ಪ ಹೇಳಿದ ಮಾತು ನಾನೂ ಒಂದು ಸಭೆಯನ್ನು ಮಾಡಿಸಿದ್ದೇನೆ ಹೇ ಧರ್ಮರಾಜ ನೀನೊಂದು ಸಭಾ ಮಂಟಪ ಕಟ್ಟಿಸಿದೆಯಲ್ಲ ಹಾಗೆ ನಾನು ಒಂದು ಕಟ್ಟಿದ್ದೇನೆ ಆದರೆ ಇದು ಇದು ದ್ಯೂತಾಂಗಣ ಅಂತ ಹೇಳ್ತಾರೆ ಜ್ಯೋರದ್ಯೋತಂ ಕ್ರಿಯತಾಂ ರಮ್ಯತಾಂಚ ಇದು ನನ್ನ ಅಪಣೆ ನನ್ನ ಆಸೆ ನೀನು ಬಂದು ತಮ್ಮಂದ್ರ ಜೊತೆಯಲ್ಲಿ ಕೆಲವು ದಿವಸ ವಿನೋದಕ್ಕೋಸ್ಕರವಾಗಿ ಪಗಡೆ ಆಟವನ್ನಾಡಿ ಆಮೇಲೆ ಸುಖವಾಗಿ ನಿನ್ನೂರು ಹೋಗಿ ಸೇರಿಕೊಳ್ಳುವೆಯಂತೆ ದುರೋದರ ವಿಹಿತ ಏತು ತತ್ರ ಮಹಾತ್ಮನ ಧೃತರಾಷ್ಟ್ರೇಣ ರಾಜ್ಞ ಇದನ್ನು ಕೇಳಿ ಮುಖ ಪೆಚ್ಚಾಗಿ ಹೋಯಿತು ಧರ್ಮರಾಜನಿಗೆ ವ್ಯಾಸರು ಹೇಳ್ತಾರೆ ಹದಿಮೂರನೇ ವರ್ಷಕ್ಕೆ ಹುಲುವೇ ಕ್ಷಯವಾಗುತ್ತೆ ಭೂಮಂಡಲದ ಕ್ಷತ್ರಿಯರೆಲ್ಲ ನಿನ್ನ ಹೆಸರಲ್ಲಿ ಸಾಯ್ತಾರೆ ಅಂತ ಅಯ್ಯೋ ಜೂ ಅಂತ ಕರೆದ್ನಲ್ಲ ಹೋಗೋದಿಲ್ಲ ಅಂದರೆ ಬರೋದಿಲ್ಲ ಅಂದರೆ ಅದನ್ನೇ ನೆಪ ಮಾಡಿಕೊಂಡು ಜಗಳ ಮಾಡ್ತಾರೆ ಇದ್ದಕ್ಕೆ ಬರ್ತಾರೆ ಹೋದರೆ ಏನು ಅನರ್ಥವಾಗ್ತದೆಯೋ ಚಿಕ್ಕಪ್ಪ ನಾ ಬರಬೇಕೆ ನಿನ್ನ ಅಭಿಪ್ರಾಯವೇನು ಯಾರ್ಯಾರು ಬಂದಿದ್ದಾರೆ ಜೂಜಲ್ಲಿ ಕಲಹ ವಂಶನಾಶವಾಗುತ್ತೆ ಅಂತ ಕೇಳಿದ್ದೇವೆ ಜ್ಯೋತೆ ಕ್ಷತ್ತಃ ಕಲಹೋ ವಿದ್ಯತೇನ ಕೋವೈ ದ್ಯೂತಂ ರೋಚಯೇತಿ ಬುದ್ಧಮಾನ ಬುದ್ಧಿರೋನ್ ಯಾವನಾದರೂ ಜೂಜನ್ನಾಡ್ತಾನೆಯೇ ಕಿಂ ವಾ ಭವಾನ್ ಮನ್ಯತೆ ಯುಕ್ತರೂಪಂ ಭವದ್ವಾಕ್ಯೇ ಸರ್ವೇವ ಸ್ಥಿತಾಸ್ಮ ನಿನ್ನ ಅಭಿಪ್ರಾಯ ಹೇಳು ದೊರೆ ಹೇಳಿದ್ದ ನೀ ಹೇಳಿದ್ದಾಯಿತು ನಾ ಕೇಳಿದ್ದಾಯಿತು message is over ambassadors duty over ಈಗ ನೀ ಸ್ಪಷ್ಟವಾಗಿ ಹೇಳು ನಮಗೂ ಅವರಿಗೂ ಸಮಾನವಾಗಿ ಹಿತವನ್ನು ಬಯಸುವವನು ಕಿಂ ವಾ ಭವಾನ್ ಮನ್ಯಸೆ ಇನ್ನೇನು ಅಭಿಪ್ರಾಯವನ್ನು ಹೇಳು ಯುಕ್ತ ರೂಪಂ ಅವರು ನಾವು ಬದುಕುವಂತೆ ಭವದ್ವಾಕ್ಯ ಸರ್ವಯೇವ ಸ್ಮಃ ನಮ್ಮ ನಾಲ್ವರು ತಮ್ಮಂದರ ಜೊತೆಯಲ್ಲಿ ನೀ ಹೇಳಿದಂತೆ ಕೇಳ್ತೇನೆ ನಿಂದೇ ಜವಾಬ್ದಾರಿ ಅಂತ ಹೇಳಲಾಗಿ ಹಾ ವಿಧಿ ಅಂತ ವಿಧುನಾ ತಲೆಯನ್ನು ಚಚ್ಕೊಳ್ತಾನೆ ಇಲ್ಲಿ ಹೇಳೋದಕ್ಕಿಲ್ಲ ಬಿಡೋದಕ್ಕಿಲ್ಲ ಈಗ ವಿದುರ ಕೊನೆಯಲ್ಲಿ ತೀರ್ಮಾನ ಮಾಡಿ ಹೇಳ್ತಾನೆ ಜಾನಾಮ್ಯಹಂ ದ್ಯೂತ ಅನರ್ಥ ಮೂಲಂ ದ್ಯೂತ ಎನ್ನುವುದು ಎಷ್ಟೇ ಫ್ರೆಂಡ್ಲಿ ಮ್ಯಾಚ್ ಆದರೂ ಮದುವೆಯಲ್ಲಿ ಆಡ್ತಾರೆ ಇಸ್ಪೀಟ್ ಆಡ್ತಾರೆ ಬೇರೆ ಕಡೆಯಲ್ಲಿ ಆಡ್ತಾರೆ ಒಬ್ಬರೊಬ್ಬರು ಹೊಡೆದಾಡ್ತಾರೆ ವಿನಾಕಾರಣ ಒಬ್ಬನ ಆಸ್ತಿಯನ್ನೆಲ್ಲ ಇನ್ನೊಬ್ಬನು ಎರಡು ಪಗಡೆ ದಾಳದಲ್ಲಿ ಗೆದ್ದುಕೊಂಡ್ರೆ ಖಂಡಿತವಾಗಿ ಕೊಲೆಗಳು ಏರ್ಪಡ್ತೇವೆ ಸ್ತ್ರೀ ಮಾನಭಂಗವಾಗುತ್ತೆ ಹೆಣ್ಣು ಹಣ್ಣು ಮಣ್ಣು ಎಲ್ಲ ಬರುತ್ತೆ ಜೂಜಿನಲ್ಲಿ ಆದ್ದರಿಂದ ಇದು ತಪ್ಪು ಎಂಬುದಾಗಿ ಶಾಸ್ತ್ರ ಹೇಳುವುದು ನನಗೂ ಗೊತ್ತು ಕಾಣೋ ಧರ್ಮರಾಜ ನಾ ಹೇಳಿದೆ ಹೇಳಿದೆ ಹೇಳಿದೆ ನಿಮ್ಮ ದೊಡ್ಡಪ್ಪನಿಗೆ ಅವನು ಕೇಳ್ತಾ ಇಲ್ಲ ಕೃತಶ್ಚಯತ್ನೋಶ್ಚ ಮಯಾ ನಿವಾರಣೆ ತಪ್ಸೋದಕ್ಕೆ ನಾನು ಮಾಡಿದ್ದೇನೆ ಆದರೆ ರಾಜಾ ಚಮಾಂ ಪ್ರಾಹಿಣೋತಿ ತ್ವತ್ಸಕಾಶಂ ನನ್ನ ಅಪ್ಪಣೆ ಹೋಗಿ ಬಾ ಅಂತ ಅವನು ಹೇಳಿಬಿಟ್ಟ ಈಗ ಸಮಾಚಾರ ಹೊತ್ಕೊಂಡು ಬಂದಿದ್ದೇನೆ ಶುತ್ವ ವಿದ್ವನ್ನೇ ಶ್ರೇಯ ಇಹ ನೀನು ವಿದ್ವಾಂಸನಾಗಿದ್ದೀಯೆ ನನ್ನಷ್ಟೇ ಬುದ್ಧಿವಂತನಾಗಿದ್ದೀಯೆ ನನ್ನ ಹಾಗೆ ನೀನು ಯಮಧರ್ಮನ ಅಂಶದಲ್ಲಿ ಹುಟ್ಟಿದ್ದೀಯೆ ಯಾವುದು ಶ್ರೇಯಸ್ಕರವೋ ಅದನ್ನು ನೀನೇ ತೀರ್ಮಾನ ಮಾಡು ನಾನು ನಿನಗೆ ಬಾ ಅಂತಲೂ ಹೇಳುವುದಿಲ್ಲ ಬರಬಾರ್ದು ಅಂತಲೂ ಹೇಳುವುದಿಲ್ಲ ನಿನ್ನದೇ ತೀರ್ಮಾನ ಅಂತ ವಿದ್ರ ಇದು ಬರೀ ಜಾಣತನದಿಂದ ನುಣುಚಿಕೊಂಡ ಅಂತಲ್ಲ ಅವನ ಹೊಣೆಗಾರಿಕೆ ಎಷ್ಟಿತ್ತೋ ಅಷ್ಟೇ ಮಾಡಿದ ನಿನ್ನದೇ ಎಂದು ಬಿಟ್ಟ ಯುಧಿಷ್ಠರ ಜೊತೆಯಲ್ಲಿ ತಮ್ಮಂದರು ಎಲ್ಲರೂ ಕೂತಿದ್ದಾರೆ ಕೈ ಕಟ್ಟಿಕೊಂಡು ಅಣ್ಣ ಏನು ಮಾಡ್ತಾನೋ ಅಂತ ಭಯ ಎಲ್ಲಿ ಒಪ್ಕೊಂಡ್ಬಿಡ್ತಾನೋ ಅಂತ ಭೀಮನಿಗೆ ಕೋಪ ಕೊನೆಯಲ್ಲಿ ಧರ್ಮ ಧರ್ಮರಾಜ ಒಂದು ಮೆಟ್ಲು ಕೆಳಗೆ ಹೇಳಿದ ಸರಿ ಬರ್ತೇನೆ ಯಾರ್ಯಾರು ಸೇರಿದ್ದಾರೆ ಅಲ್ಲಿ ಕೇ ತತ್ರ ಕಿತವಾ ದಿವ್ಯಮಾನ ವಿನಾರಾಜ್ಞೋ ಧೃತರಾಷ್ಟ್ರಸ್ಯ ಪುತ್ರೈ ಕಿತವಾಹ ಇವತ್ತು ಕಿತವ ಶಬ್ದಕ್ಕೆ ಸಂಸ್ಕೃತದಲ್ಲಿ ವಂಚಕ ಅಂತ ಅರ್ಥ ಬಂದಿದೆ ಅದರ ಹಳೆಯ ಅರ್ಥ ಪಗಡೆಕಾಯಿ ಜೂಜಾಡುವವನು ಜೂತಪ್ರಿಯನಿಗೆ ಕಿತವ ಅಂತ ಹೇಳ್ತಿದ್ರು ನಳಚರಿತ್ರೆಯಲ್ಲದೆ ಬರುತ್ತೆ ಜೂಜಾಡುವವರು ಪ್ರಾಮಾಣಿಕರಾಗಿರೋದಿಲ್ಲವಾದ್ದರಿಂದ ಕಿತವ ಶಬ್ದಕ್ಕೆ ವಂಚಕ ಎಂಬ ಅರ್ಥ ಇದು ಅಕ್ವೈರ್ಡ್ ಮೀನಿಂಗ್ ತಾನಾಗಿ ಉಂಟಾಯಿತು ಅವನು ಕೇಳಿದ ಪ್ರಶ್ನೆ ಕೇ ತತ್ರ ಅನ್ಯೇ ಕಿತವಾಹ ದಿವ್ಯಮಾನಾಹ ಬರೀ ಎರಡು ಕುಲದವ್ರು ಮಾತ್ರ ಆಡೋದಲ್ಲ ಜಗತ್ತಲ್ಲಿ ಅಂದು ಜೂಜು ಎಷ್ಟು ಪ್ರಸಿದ್ಧವಿತ್ತು ಅಂದರೆ ಮೊದಲ ದೇಶ ಇರಾಕು ಇರಾನು ಚೀನಾ ಕಡೆಯಿಂದೆಲ್ಲ ಬಂದಿದ್ದರು ಇಂಟರ್ನ್ಯಾಷನಲ್ ಮ್ಯಾಚ್ ಇದ್ದ ಹಾಗೆ ಯಾರ್ಯಾರು ಬಂದಿದ್ದಾರೆ ನಾ ಯಾರ ಜೊತೆ ಜೂಜಾಡಬೇಕು ಕೌರವ್ರನ್ನ ಬಿಟ್ಟರೆ ಯಾರ್ಯಾರಿದ್ದಾರೆ ಅದಕ್ಕೆ ಅವನು ಹೇಳ್ದ ಗಾಂಧಾರ ರಾಜ ಶಕುನಿಹಿ ಮೊಟ್ಟ ಮೊದಲು ಶಕುನಿ ಇದ್ದಾನೆ ರಾಜಾತಿದೇವಿ ಕೃತಹಸ್ತೋ ಮತಾಕ್ಷ ಅತಿ ದೇವಿ ಅಂದ್ರೆ ಆಟ ಅಂತ ಒಂದು ಅರ್ಥ ಸಂಸ್ಕೃತದಲ್ಲಿ ದಿವ್ಕಾಂತವು ದಿವ್ಯ ಕ್ರೀಡಾಯಾಮ್ ಬೆಳಗುವುದು ಅಂತ ಒಂದು ಅರ್ಥ ದೇವ ದೇವತೆ ದಿವ್ಯ ಬೆಳಗುವುದು ದೇವನಾಂದ್ರ ಆಟ ಅಂತ ಒಂದರ್ಥ ದೇವಿ ಜೂಜಿನ ಮರ್ಯಾದೆಗಳನ್ನು ಮೀರಿ ಆಡ್ತಾನೆ ಮೋಸವನ್ನು ಮಾಡ್ತಾನೆ ಅಂತ ಅರ್ಥ ದೇವೀಕೃತ ಹಸ್ತಃ ದೇವೀಂದ್ರ ರಾಜ್ಞಿ ದ್ರೌಪದಿ ತಸ್ಯಾಂಕೃತೋ ವ್ಯಾಪಾರಿತೋ ಹಸ್ತ ವ್ಯಾಖ್ಯಾನಕಾರರು ಹೇಳ್ತಾರೆ ದೇವೀಕೃತ ಹಸ್ತ ನಿನ್ನ ಪತ್ನಿ ದೇವಿಯಾದ ದ್ರೌಪದಿಯ ಮಾನಭಂಗಕ್ಕೋಸ್ಕರವಾಗಿ ಏರ್ಪಡಿಸಿದ್ದಾರೆ ಈ ಆಟವನ್ನು ಅಂತ ಒಳಗಿನ ಅರ್ಥ ರಾಜ ದೇವಿ ಕೃತಹಸ್ತೋ ಮತಾಕ್ಷ ಕೃತಹಸ್ತ ಅವನ ಕೈ ಎಷ್ಟು ಚುರುಕಾಗಿದೆ ಅಂದರೆ ಅವನು ಕೇಳಿದ ಅಂಕೆಗಳೇ ಬೀಳ್ತವೆ ಮತಾಕ್ಷ ಅಕ್ಷವಿದ್ಯೆ ತಿಳ್ಕೊಂಡಿದ್ದಾನೆ ಪಿ ಅಂತ ಒಬ್ಬ ಬಂದಿದ್ದಾನೆ ಚಿತ್ರಸೇನಾ ಅಂತ ಒಬ್ಬ ಬಂದಿದ್ದಾನೆ ಪುರುಮಿತ್ರ ಅಂತ ಬಂದಿದ್ದಾನೆ ಇವರೈವರು ಆಗಿನ ಕಾಲದಲ್ಲಿ ಮಹಾಭಯಂಕರರಾದ ಜೂಜುಕೋರರು ಇದನ್ನು ಕೇಳಿ ನಡಗಿದ ಯುಧಿಷ್ಠಿರ ಮಹಾಭಯ ಕಿತವಾಹ ಮಾಯೋಪದಾಹ ಖಂಡಿತ ಮೋಸವಾಗುತ್ತೆ ಚಿಕ್ಕಪ್ಪ ಇವರೆಲ್ಲರ ಜೊತೆಯಲ್ಲಿ ನಿಜವಾಗಿ ನಾನು ಆಟ ಆಡಬೇಕೇ ಅಯ್ಯೋ ದಾತ್ರಾತು ದೃಷ್ಟಸ್ಯ ವಶಯ ಸರ್ವಂ ಜಗತ್ತಿಷ್ಟತಿನ ಸ್ವತಂತ್ರಂ ಅವನಿಗೆ ಗೊತ್ತಿಲ್ಲದೆ ಅವನ ಬಾಯಲ್ಲಿ ಈ ಮಾತು ಬಂತು ಇದೇ ಮಾತನ್ನೇ ಧೃತರಾಷ್ಟ್ರ ಆಡಿದ್ದಾನೆ ಎಲ್ಲವೂ ದೇವರ ವಶದಲ್ಲಿದೆ ನಾವು ಅಲ್ಲ ನಾವು ಎಷ್ಟು ಬುದ್ಧಿ ಉಪಯೋಗ ಮಾಡಿದರೂ ದೇವರು ನಮ್ಮನ್ನು ಕೈ ಹಿಡಿದು ಕೆಲವು ಸಲ ಇಂಥದ್ದನ್ನು ಮಾಡಿಸು ಅಂತಾನೆ ಅವನು ಜಗತ್ತಿಗೆ ಏನು ಒಳ್ಳೇದು ಹೇಳೋದು ಮಾಡಬೇಕು ಅವನ ಕೈಯಲ್ಲಿ ನಾವು ಪಡೆ ಕಾಯಿ ಸಿಕ್ಕ ಸಿಕ್ಕಾಕೊಂಬಿಟ್ಟಿದ್ದೇವೆ ಅಯ್ಯೋ ನಾನು ಏನು ಮಾಡಲಿ ನಚಾಕಾಮಹ ಶಕುನಿನ ದೇವಿತಾಹಂ ನಾನು ಇಷ್ಟಪಟ್ಟು ಶಕುನಿ ಜೊತೆಯಲ್ಲಂತೂ ಆಟ ಆಡೋದಿಲ್ಲ ಅವನ ಕರೆದ್ರೇನು ಮಾಡಲಿ ಆಹೂತೋಹಂ ನನಗೆ ವರ್ತೇ ಕದಾಚಿತಿ ನನ್ನ ಪ್ರತಿಜ್ಞೆ ಇದೆ ಯಾರು ಕರೆದ್ರೆ ನಾ ಬರೋದಿಲ್ಲ ಅಂತ ಹೇಳೋದಿಲ್ಲ ಆಗಿನ ಕಾಲದಲ್ಲಿ ಅದು ಎಟಿಕೆಟ್ ಇದ್ದ ಹಾಗೆ ಕುಡುಕರ ಮನೆಯಲ್ಲಿ ಯಾರು ಒಂದು ಬಾಟ್ಲಿ ಕೊಟ್ಟರೆ ಅವ್ರು ಬೇಡ ಅಂತಂದು ಏನು ರೀ ಗೊಡ್ಡು ವೈದಿಕರಾಗಿ ಹೀಗೆ ಹೇಳ್ತಿರಲ್ಲ ನೀವು ಸಭಾ ಮರ್ಯಾದೆ ಗೊತ್ತಿಲ್ವೇ ಬೇಡದೇ ಇದ್ದರೂ ತುಟಿಗದನ್ನು ಅಂಟಿಸ್ಕೋಬೇಕು ಅಂತ ಹೇಳುವಂತೆ ಕೆಲವು ಕಾಲದಲ್ಲಿ ಈ ಕೃತಕವಾದ ಸಭ್ಯತೆಯ ಜ್ಯೋತಕಗಳು ಕೆಲವು ಏನು ಬರ್ತವೆ ಸಮಾಜವನ್ನು ಹಾಳು ಮಾಡಿಬಿಡ್ತವೆ ಸರಿ ಹೋಗಲೇಬೇಕೆ ನಾವು ಬಂದೇ ತೀರಬೇಕೆ ಅದಕ್ಕೆ ಅವನು ಹೇಳ್ದ ನೀನು ವಿದ್ವಾಂಸನಾಗಿದ್ದೀಯೇ ಇಹವನ್ನು ಮರೆಯಬೇಡ ಶ್ರೇಯಸ್ಸನ್ನು ಆಚರಣೆ ಮಾಡ್ಕೋ ನಿನಗೆ ಯಾವುದು ಒಳ್ಳೆಯದೋ ಅದನ್ನು ಆಚರಣೆ ಮಾಡು ಮತ್ತೆ ಮತ್ತೆ ಹೇಳಿದ ಅಂದರೆ ಇಲ್ಲಿ ನಾವು ಪ್ರಶ್ನೆ ಕೇಳ್ಬೋದು ಧರ್ಮರಾಜ ಬರೋದಿಲ್ಲ ಅಂತ ಕೊನೆ ತೀರ್ಮಾನ ಮಾಡಿದರೆ ಏನಾಗ್ತಿತ್ತು ಅದಕ್ಕೆ ಉತ್ತರ ಹೇಳೋದು ಕಷ್ಟ ಧರ್ಮರಾಜ ಬರದೇನೇ ಇದ್ದರೆ ವೇದವ್ಯಾಸರು ಇಟ್ಟ ಮುಹೂರ್ತ ಬಲದಿಂದ ಕೃಷ್ಣನ ತಂತ್ರದಿಂದ ಕೌರವರು ಲೋಕದಲ್ಲಿ ದುಷ್ಟರು ಇನ್ಯಾವ ರೀತಿಯಲ್ಲಿ ಸಾಯ್ತಾ ಇದ್ರೋ ನಾವು ಕಲ್ಪನೆ ಮಾಡಿಕೊಳ್ಳೋಕ್ಕಾಗೋದಿಲ್ಲ ವೇದವ್ಯಾಸರ ದೃಷ್ಟಿಯಲ್ಲಿ ಕೃಷ್ಣ ದೃಷ್ಟಿಯಲ್ಲಿ ಏನಾಗ್ತಿತ್ತು ಅಂತ ನಮಗೆ ಗೊತ್ತಿಲ್ಲ ಧರ್ಮರಾಜ ಒಪ್ಪಿಕೊಂಡನಲ್ಲ ಅದು ಮಾತ್ರ ತುಂಬ ಆಶ್ಚರ್ಯಕರವಾದದ್ದು ತಮ್ಮಂತರನ್ನು ಕರೆದ ನೋಡಪ್ಪ ದೊಡ್ಡಪ್ಪ ಹೇಳಿ ಕಳಿಸಿದ್ದಾನೆ ಜೋಜಿಗೆ ಹೋಗ್ಬೇಕಂತೆ ಏನಾಗುತ್ತೋ ಆಗಲಿ ತಪ್ಪು ನನಗೂ ಗೊತ್ತು ಅದು ಚಿಕ್ಕಪ್ಪ ಬಾ ಅಂತ ಬಂದು ಕರೆದಿದ್ದಾನೆ ಹೋಗಿ ಬರೋಣ ಅಂತ ಒಪ್ಪಿಕೊಂಡಿದ್ದಾನೆ ಅಲ್ಲಿಂದ ದ್ರೌಪದಿಯನ್ನು ಒಡಂಬಡಿಸಿ ದ್ರೌಪದಿಯನ್ನು ಒಂದು ಕವಡೆಯ ಮಾತು ಕೇಳಲಿಲ್ಲ ಪತ್ನಿಯ ಮಾತು ಕೇಳಲಿಲ್ಲ ಗಂಡ ಹೆಂಡತಿ ಧರ್ಮೇಚ ಅರ್ಥೇಚ ಕಾಮೇಚ ನಾತರಿಸೋ ಹೇಳ್ತೇವೆ ಶಾಸ್ತ್ರದಲ್ಲಿ ಮದುವೆ ಮಾಡಿಕೊಳ್ಳುವಾಗಲೇ ಪತ್ನಿ ಕೈ ಹಿಡಿಯುವಾಗಲೇ ಆ ಹೆಣ್ಣು ಹುಡುಗಿ ತಂದೆ ಕೈಲಿ ಹೇಳಿಸ್ತಾರೆ ಈ ಮಾತನ ಪುರೋಹಿತರು ಧರ್ಮದಲ್ಲಿ ಅರ್ಥದಲ್ಲಿ ಕಾಮದಲ್ಲಿ ಇವಳನ್ನು ಬಿಟ್ಟು ಅನುಭವಿಸ್ತಕ್ಕದ್ದಲ್ಲ ಆ ಹುಡುಗ ಮದುವೆ ಮಾಡಿಕೊಳ್ಳವನು ನಾನು ಧರ್ಮ ಚಾರ್ಥೆ ಚ ಕಾಮೇ ಚನಾತಿ ಚರಾಮಿ ಅವಳನ್ನು ಬಿಟ್ಟು ಹೋಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿಕೊಡಬೇಕು ಋಗ್ವೇದವಾಗಲಿ ಯಜುರ್ವೇದವಾಗಲಿ ಸಾಮವೇದವಾಗಲಿ ಇಸ್ ಆಲ್ ಬೈಂಡಿಂಗ್ ಥಿಂಗ್ಸ್ ಅಷ್ಟು ಒಪ್ಪಿಕೊಂಡವನು ಅವತ್ತು ವಿಧಿ ದ್ರೌಪದಿಯನ್ನು ಕರೆಸಿ ನಾನು ಹೋಗಲೇ ಅಂತ ಒಂದು ಮಾತು ಕೇಳಲಿಲ್ಲ ಇನ್ನೂ ಆಶ್ಚರ್ಯ ಕೃಷ್ಣನನ್ನು ಕರೆಸಿ ನಾನು ಇದನ್ನು ಮಾಡಲೇ ಅಂತ ಕೇಳಲಿಲ್ಲ ರಾಜಸೂ ಯಾಗ ಮಾಡು ಅಂತ ಅಪ್ಪ ಹೇಳಿ ಕಳಿಸ್ತಾ ಅಂತ ನಾರದ್ರು ಹೇಳುವಾಗ ದ್ವಾರಕೆಗೆ ಹೇಳಿ ಕಳಿಸಿ ಕೃಷ್ಣನನ್ನು ಕರೆಸಿ ಇದನ್ನು ಮಾಡಬಹುದೇ ಅಂತ ಕೇಳಿದವನಿಗೆ ಈ ಹೊತ್ತಿನಲ್ಲಿ ಧರ್ಮರಾಜನಿಗೆ ಕೃಷ್ಣನ ವಿಸ್ಮರಣೆಯಾಯಿತು ಕೃಷ್ಣನ ನೆನೆಸಿಕೊಳ್ಳಿಲ್ಲ ಅದರಿಂದಲೇ ಪರಂಪರೆಯಿಂದ ಅನೇಕ ಅನರ್ಥಗಳು ಪ್ರಾರಂಭವಾದವು ನೇರವಾಗಿ ವೇಗದಲ್ಲಿ ಬಂದು ಹಸ್ತಿನಾವತಿಯ ಹೊಕ್ಕಿದ್ದಾನೆ ದೊಡ್ಡಪ್ಪನನ್ನು ನೋಡಿದ್ದಾನೆ ಅಭಿವಾದನೆ ಮಾಡಿದ್ದಾನೆ ದೊಡ್ಡಪ್ಪ ಹೇಳಿ ಕಳಿಸಿದ್ರಂತೆ ನಾ ಬಂದಿದ್ದೇನೆ ಎಂದು ಕೂಡಲೇ ಇನ್ನೊಂದು ಕಡೆ ಬಾಗಿಲಿನಿಂದ ಅದೇ ಅರಮನೆಗೆ ದುರ್ಯೋಧನ ತಮ್ಮಂದರೆಲ್ಲ ಬಂದರು ಮಹಾರಾಜರೇ ಬಂದ್ರ ಎಂಬುದಾಗಿ ಹರ್ಷೋದ್ಗಾರವನ್ನು ಮಾಡಿ ಚಪ್ಪಾಳೆಯನ್ನು ಹಾಕಿ ಧರ್ಮರಾಜನನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಆನೆ ಹಳ್ಳಕ್ಕೆ ಬಿತ್ತು ಎನ್ನುವ ರೀತಿಯಲ್ಲಿ ತಥೋ ಹರ್ಷ ಸಮಭವತಿ ಕೌರವಾಣಾಂ ವಿಷಾಂಪತೆ ದದೃಶ್ಚ ಉಪಾಯತ ತಾನಿ ದುಶ್ಶಲಾ ಪ್ರಮುಖ ಸ್ತ್ರೀಯ ದ್ರೌಪದಿ ಬಂದ ವೈಭವವನ್ನು ಧೃತರಾಷ್ಟ್ರನ ಒಬ್ಬಳೇ ಮಗಳು ದುಶಲೇ ಕೂಡ ಕಂಡು ಅವಳ ರೂಪವೇನು ವೈಭವವೇನು ಮುಟ್ಟಿದ್ದ ಪೀತಾಂಬರವೇನು ಧರಿಸಿದ್ದ ಒಡವೆ ವಸ್ತ್ರಗಳೇನು ಚಕ್ರವರ್ತಿನಾಗಿ ಬಿಟ್ಟಲ್ಲ ನಮ್ಮ ತಲೆ ಮೇಲೆ ಕೂತ್ಲಲ್ಲ ಅಂತ ಅವರೆಲ್ಲರಿಗೂ ಹೊಟ್ಟೆ ಅವರಿಯಾಗಿದೆ ಯಾಜ್ಞಸೈನ್ಯ ಪರಾಮೃದ್ಧಿಂ ದೃಷ್ಟ ಪ್ರಜ್ವಲಿತಾಮಿವ ಸ್ನುಶಾಸ್ತಾಹ ನೂರ್ವರು ಕೌರವರ ಪತ್ನಿಯರೂ ಕೂಡ ಧೃತರಾಷ್ಟ್ರಸ್ಯ ನಾತಿ ಪ್ರಮನಸೋಭವನ್ನೇ ಎಲ್ಲರಿಗೂ ಹೊಟ್ಟೆ ಅವ್ರಿಗೆ ಆಯಿತು ಅಂತಾರೆ ಏನು ಆಶ್ಚರ್ಯ ಒಬ್ರಿಗಾದ್ರೂ ವಿವೇಕ ಬರಲಿಲ್ಲ ದುರ್ಯೋಧನ ಅವನ ತಮ್ಮಂದ್ರೇನೋ ಹೊಟ್ಟೆ ಉರಿಯಲ್ಲಿ ಸತ್ರು ಆ ಸೊಸೇಂದ್ರು ಎಲ್ಲರೂ ಹೊಟ್ಟೆ ಅವರಿಯಲ್ಲಿ ಅಯ್ಯೋ ದ್ರೌಪದಿ ಚೆನ್ನಾಗಿದ್ದಾಳಲ್ಲ ಪಾಂಡವರ ಐಶ್ವರ್ಯ ಎಷ್ಟು ಮಟ್ಟಿಗೆ ಇದೆಯಲ್ಲ ಅಂತ ಅವರೆಲ್ಲರೂ ಹೊಟ್ಟೆವರಿ ಪಟ್ಕೊಳ್ತಾ ಇದ್ದಾರೆ ರಾತ್ರಿ ಬಿಡಾರವಾಯಿತು ಬೆಳಗ್ಗೆ ಅವನನ್ನು ಕರೆದು ಧರ್ಮರಾಜನನ್ನು ನೋಡಪ್ಪ ನನ್ನ ಮಕ್ಕಳು ನೀವು ಒಂದು ಆಟ ಆಡಬೇಕಂತೆ ಅದಕ್ಕೆ ಕರೆಸಿದ್ದೇವೆ ಎಂಬುದಾಗಿ ಧೃತರಾಷ್ಟ್ರ ಧರ್ಮರಾಜನಿಗೆ ಹೇಳ್ತಾನೆ